ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಆದರದೆ ಕೇಳುವುದು ಪ್ರತಿಯೊಬ್ಬ ಮೋಕ್ಷಾಪೇಕ್ಷೆಯೂ ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೊದಲಿಗೆ ಮಾನಸ ಪೂಜೆಯನ್ನು ಮಾಡಬೇಕು ಆಮೇಲೆ ಬಾಹ್ಯ ಪೂಜೆ ಅಂತ ಶಾಸ್ತ್ರ ತಿಳಿಸುತ್ತೆ ಆ ಕಾರಣಕ್ಕಾಗಿ ಈ ಪದ್ಯದಲ್ಲಿ ದಾಸರು ಮಾನಸ ಪೂಜೆಯನ್ನು ಯಾವ ರೀತಿಯಾಗಿ ಅನುಸಂಧಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ ಜಾಗೃತಾವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಿ ಅವಸ್ಥಾ ಅವಸ್ಥಾತ್ರಯ ಪ್ರೇರಕನಾಗಿರ್ತಕ್ಕಂಥವನು ಪರಮಾತ್ಮ ಆದ್ದರಿಂದ ಜಾಗೃತಾವಸ್ಥೆಯನ್ನು ತಂದುಕೊಟ್ಟ ತಕ್ಷಣ ಆ ಜಾಗೃತಾವಸ್ಥಾ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಮೊಟ್ಟ ಮೊದಲಿಗೆ ಮಾನಸ ಪೂಜೆಯ ಮೂಲಕ ಉಪಾಸನೆ ಮಾಡಬೇಕು ಅಂತ ಬಾಂದಳವೆ ಮೊದಲಾದೊಂದೊಂದುದರಲ್ಲಿ ಪೂಜಾ ಸುಸಾಧನ ಬೆಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದಿ ಸಂದಣಿಸಿಕೊಂಡಿಹವು ಧ್ಯಾನಕ್ಕೆ ತಂದೆನಿತು ಚಿಂತಿಸಿ ಸದಾ ಗೋವಿಂದ ಗೋವಿಂದನರ್ಚಿಸಿ ನೋಡು ನಲಿ ನಲಿದಾಡು ಕೊಂಡಾಡು ಪಂಚಭೂತಗಳನ್ನು ಭಗವಂತ ಜೀವರಿಗಾಗಿಯೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪರಮಾತ್ಮ ಪಂಚಭೂತಗಳನ್ನು ಜೀವರಿಗಾಗಿ ಸೃಷ್ಟಿ ಮಾಡಿಕೊಟ್ಟಿಯಾನೆ ಯಾವುದು ಪಂಚಭೂತಗಳು ಅಂದರೆ ಪೃಥ್ವಿ ಜಲ ಶಿಖಿ ಪವನ ಭೂತಾಕಾಶ ಪೃಥ್ವಿ ಅಂದರೆ ಭೂಮಿ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಜೀವರಿಗೆ ವಾಸ ಮಾಡಲಿಕ್ಕೆ ಭೂಮಿ ಬೇಕು ಅದಕ್ಕೆ ಭೂಮಿಯನ್ನು ಸೃಷ್ಟಿ ಮಾಡಿಯಾನೆ ಜಲ ನೀರು ಜೀವರಿಗೆ ಅನ್ನಪಾನಾದಿಗಳಿಗೆ ನೀರು ಬೇಕು ಪೂಜೆ ಮಾಡಲಿಕ್ಕೆ ಅಭಿಷೇಕಾದಿಗಳಿಗೆ ನೀರು ಬೇಕು ಶುದ್ಧೀಕರಣ ಮಾಡಲಿಕ್ಕೆ ನೀರು ಬೇಕು ಜಲದಾನ ಮಾಡಿ ಪುಣ್ಯ ಸಂಗ್ರಹಕ್ಕೆ ನೀರು ಬೇಕು ಹೀಗೆ ನಾನಾ ಕಾರಣಗಳಿಗಾಗಿ ಜಲದ ಅವಶ್ಯಕತೆ ಇರೋದು ಜೀವನಿಗೆ ಅದಕ್ಕೆ ಜಲದ ಸೃಷ್ಟಿ ಶಿಖಿ ಅಂದರೆ ಅಗ್ನಿ ಅಗ್ನಿ ವೈಶ್ವದೇವಾದಿ ಹೋಮವನ್ನು ಮಾಡಲಿಕ್ಕೆ ಬೇಕು ಅಡುಗೆ ಮಾಡಲಿಕ್ಕೆ ಅಗ್ನಿ ಬೇಕು ಕೊನೆಗೆ ಜೀವ ಸ್ಥೂಲ ಶರೀರದ ವಿಯೋಗ ಅಂದರೆ ಮರಣ ಬಂದಾಗ ಅಂತ್ಯಷ್ಟಿ ದಹನ ಕಾರ್ಯ ಆಗಬೇಕು ಅಂತಾದರೂ ಅಗ್ನಿ ಬೇಕು ಹೀಗೆ ಅಗ್ನಿಯೂ ಕೂಡ ಜೀವನಿಗಾಗಿ ಭಗವಂತ ಸೃಷ್ಟಿ ಮಾಡಿಕೊಟ್ಟಿರೋದು ಪವನ ವಾಯು ಉಸಿರಾಟಕ್ಕೆ ಗಾಳಿ ಬೇಕು ಜೀವಂತಿಕೆಯ ಪ್ರಮುಲ ಪ್ರಮುಖ ಲಕ್ಷಣ ಅಂತಾದರೆ ಉಸಿರಾಟ ಅದಕ್ಕೆ ವಾಯು ಅದು ಗಾಳಿ ಬೇಕು ಅದಕ್ಕಾಗಿ ಗಾಳಿಯನ್ನು ಸೃಷ್ಟಿ ಮಾಡಿಯಾನೆ ಆಕಾಶ ಸ್ಪೇಸ್ ವಾಸ ಮಾಡಲಿಕ್ಕೆ ಸ್ಥಳ ಬೇಕು ಒಬ್ಬರಿಗೊಬ್ಬರು ಮಾತಾಡಿದ್ದು ಕೇಳಿಸ್ಬೇಕು ಅಥವಾ ಸ್ತೋತ್ರ ಮಾಡಿದ್ದು ಕೇಳಬೇಕು ಅಂತಾದರೆ ಆಕಾಶಕ್ಕೆ ತನ್ಮಾತ್ರ ಶಬ್ದ ಹೀಗೆ ಲೋಕದ ಎಲ್ಲ ವ್ಯವಹಾರ ನಡಿಬೇಕು ಅಂತಾದರೂ ಆಕಾಶ ಅನ್ನೋದು ಬೇಕೇ ಬೇಕು ಅದಕ್ಕೆ ಬಾಂಧಳವೇ ಮೊದಲಾದುದರೊಂದೊಂದರಲ್ಲಿ ಪೂಜಾ ಸುಸಾಧನವೆಂದೆಸುವ ಪದಾರ್ಥಗಳು ಬಗೆ ಬಗೆ ನೂತನದಿ ಸಂದಣಿಸಿಕೊಂಡಿಹವು ಅಂತ ಬಾಂಧಳ ಅಂದರೆ ಆಕಾಶ ಅಂತ ಆಕಾಶಾದಿ ಪಂಚಭೂತಗಳಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ತಾನು ತನ್ನ ವಿಭೂತಿ ರೂಪಗಳನ್ನು ಪಂಚರು ಭೂತಗಳಲ್ಲಿ ಇಟ್ಟಿರೋದ್ರಿಂದನೇ ಆ ಪದಾರ್ಥಗಳು ಜೀವನ ಭೋಗಕ್ಕಾಗಲಿ ಪರಮಾತ್ಮನ ಪೂಜೆಗಾಗಲಿ ಅದು ಉಪಯೋಗ ಆಗ್ತಕ್ಕಂಥದ್ದು ಆದ್ದರಿಂದ ಆ ರೀತಿಯಾಗಿ ಕೃತಜ್ಞತಾಪೂರ್ವಕವಾಗಿ ಸ್ಮರಣೆ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಪೂಜಾ ಸಾಧನ ಪದಾರ್ಥಗಳಿಲ್ಲ ಅದರಿಂದ ಪೂಜೆ ಮಾಡೋಲ್ಲ ಅಂತ ಜೀವ ಹೇಳಬಾರ್ದು ಅದಕ್ಕೆ ಉದಾಹರಣೆಗೆ ಜಲ ಆ ಜಲದಲ್ಲಿ ತರ್ಪಕ ಶಕ್ತಿ ಪಾವನ ಮಾಡುವಂಥ ಅಂದರೆ ಸ್ವಚ್ಛ ಮಾಡುವಂಥ ಶಕ್ತಿ ಇದನ್ನೆಲ್ಲ ಕೊಡಲಿಕ್ಕೆ ವಾರಿಯೊಳಗೆ ಇಪ್ಪತ್ನಾಲ್ಕು ಅಂತ ಹಿಂದೆ ಹೇಳಿದ್ವಲ್ಲ ಹಾಗೆ ಇಪ್ಪತ್ನಾಲ್ಕು ರೂಪಗಳಿಂದ ಭಗವಂತ ವಾರಿ ಅಂದರೆ ನೀರು ಅಲ್ಲಿದ್ದು ತರ್ಪಕ ಶಕ್ತಿಯನ್ನು ಕೊಡ್ತಾನೆ ಆಮೇಲೆ ಅತಿಶಯನ ಪಾವಯತಿ ಇತಿ ಆಪಹ ಅಂಥೇಳಿ ಅತಿಶಯವಾಗಿ ಸ್ವಚ್ಛ ಮಾಡುವಂಥ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡ್ತಾನೆ ಭಗವಂತ ಹೀಗೆ ಪಂಚಭೂತಗಳಲ್ಲೂ ಕೂಡ ಭಗವಂತ ನೆಲೆಸಿ ಆ ಪಂಚಭೂತಗಳ ಉಪ್ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ವಿಭೂತಿ ರೂಪವನ್ನು ಉಪಾಸನೆಯನ್ನು ಮಾಡಿದ್ರೆ ಈ ಜನನ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆ ಮಾಡ್ತೀನಿ ಅಂತ ಭಗವಂತನ ಆದೇಶ ಪರಮಾತ್ಮ ಪಂಚಭೂತಗಳನ್ನು ತನ್ನ ಪೂಜನೆಗೆ ಸಾಧನೆ ಅಂತಲೂ ಸೃಷ್ಟಿ ಮಾಡಿದ ಜೀವರಿಗಾಗೂ ಸೃಷ್ಟಿ ಮಾಡಿದ ಏಕಕ್ರಿಯಾ ದ್ವರ್ಥ ಕರೀಪಭೂವ ಅಂತ ಕ್ರಿಯೆ ಒಂದೇ ಇಬ್ಬರಿಗೂ ಉಪಯೋಗ ಅಂತ ಎರಡು ಕಾರ್ಯ ಆಗ್ತಾ ಇದೆ ಅಂತ ಇಲ್ಲಿ ದಾಸರು ಪೃಥಿವಿ ಜಲ ಶಿಖಿ ಪವನ ಭೂತಾಕಾಶ ಅಂತ ಇದ್ದ ಕ್ರಮದಲ್ಲಿ ಬಾಂಧಳ ಅಂತ ಮೊದಲಿಗೆ ಆಕಾಶವನ್ನೇ ಯಾಕೆ ಹೇಳಿದ್ರು ಏನು ಉದ್ದೇಶ ಅಂತ ಕೇಳಿದ್ರೆ ಎಲ್ಲವೂ ಕೂಡ ಶಾಲಿಗ್ರಾಮಾದಿಗಳಿರ್ಬೋದು ಪ್ರತಿಮೆಗಳಿರ್ಬೋದು ಪೂಜಾ ಸಾಧನ ಪದಾರ್ಥಗಳು ಅಂತ ಹೇಳ್ದಂಗೆ ತುಳಸಿ ಗಂಟೆ ಪುಷ್ಪ ನೈವೇದ್ಯದ ಪದಾರ್ಥಗಳು ಹೀಗೆ ಎಲ್ಲವೂ ಕೂಡ ಪೃಥ್ವಿ ಸಂಬಂಧವಾಗಿದ್ದಾದ್ದರಿಂದ ಮೊದಲಿಗೆ ಪೃಥ್ವಿ ಅಂತ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಮೊದಲಿಗೆ ಆಕಾಶ ಅಂತ ಹೇಳಿದರು ಯಾಕೆ ಹೀಗೆ ಹೇಳಿದರು ಅಂದರೆ ಆಕಾಶಾದ ವಾಯು ವಾಯೋರಗ್ನಿ ಈ ರೀತಿಯ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿ ಅಂದರೆ ತೇಜಸ್ಸು ತೇಜಸ್ಸಿನಿಂದ ಜಲ ಜಲದಿಂದ ಪೃಥ್ವಿ ಈ ರೀತಿಯಾಗಿ ಸೃಷ್ಟಿಯ ಕ್ರಮ ಹೇಗಾಯಿತೋ ಅದಕ್ಕೆ ತಕ್ಕಂತೆ ಈ ಮೊದಲಿಗೆ ಬಾಂಧಳವೆ ಮೊದಲಾದೊಂದೊಂದರಲಿ ಅಂತ ಆಕಾಶದಿಂದ ವಾಯುವಿನ ಸೃಷ್ಟಿ ವಾಯುವಿನಿಂದ ಅಗ್ನಿಯ ಸೃಷ್ಟಿ ಆ ಅಗ್ನಿಯಿಂದ ಜಲ ಹೀಗೆ ಕ್ರಮವಾಗಿ ಒಂದರಿಂದ ಇನ್ನೊಂದು ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ಬಾಂಧಳವೆ ಮೊದಲಾದೊಂದೊಂದರಲಿ ಅಂಥೇಳಿ ಎಲ್ಲ ಭೋಜನ ಸಾಧನ ಪದಾರ್ಥಗಳಿಗೂ ಕೂಡ ಅವಕಾಶ ನೀಡ್ತಕ್ಕಂಥದ್ದು ಅಂತಾದರೆ ಆಕಾಶ ಆ ಕಾರಣಕ್ಕಾಗೂ ಬಾಂಧಳ ಅನ್ನೋ ಶಬ್ದವನ್ನು ಮೊದಲಿಗೆ ಪ್ರಯೋಗ ಇನ್ನೂ ಒಂದು ಕಾರಣ ಒಂದು ಪೂಜೆ ಆಗಬೇಕು ಅಂತಾದರೆ ಜಾಂಗಟೆ ಗಂಟೆ ಧ್ವನಿ ಇದೆ ಮಂತ್ರದ ಧ್ವನಿ ಇರ್ತದೆ ಇದೆಲ್ಲ ಇರಬೇಕು ಅಂತಾದರೆ ಅದಕ್ಕೆಲ್ಲ ಆಕಾಶದ ಗುಣಧರ್ಮ ಏನು ಶಬ್ದ ಆ ಶಬ್ದ ಅನ್ನೋದು ಹೊರಡಬೇಕು ಅಂತಾದರೆ ಆ ಶಬ್ದ ಎರಡು ರೀತಿಯಾಗಿ ವರ್ಣಾತ್ಮಕ ಮತ್ತು ಧ್ವನ್ಯಾತ್ಮಕ ಅಂತ ವರ್ಣಾತ್ಮಕ ಅಂದರೆ ಸ್ತೋತ್ರ ರೂಪವಾಗಿರ್ತಕ್ಕಂಥದ್ದು ವರ್ಣಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡುವಂಥದ್ದು ಧ್ವನ್ಯಾತ್ಮಕ ಅಂದರೆ ಈ ಗಂಟೆ ಜಾಗಟೆ ಇತ್ಯಾದಿ ಎಲ್ಲ ನಾದಗಳೇನಿದೆಯಲ್ಲ ಇದು ಈ ಎಲ್ಲವೂ ಕೂಡ ಮುಖ್ಯ ಸಾಧನವಾಗಿರ್ತಕ್ಕಂಥದ್ದು ಈ ಶಬ್ದ ಆಕಾಶದ ಗುಣಧರ್ಮ ಆ ಕಾರಣಕ್ಕಾಗೂ ಕೂಡ ಬಾಂಧಳ ಅಂದರೆ ಆಕಾಶವನ್ನೇ ಮೊದಲಿಗೆ ಹೇಳಿರುವಂಥದ್ದು ಅದೇ ರೀತಿಯಾಗಿ ಈ ಭಗವಂತನ ಉಪಾಸನೆ ಮಾನಸ ಪೂಜೆ ನಡೆಯೋದೆಲ್ಲಿ ಅಂದರೆ ಹೃದಯಾಕಾಶ ನಮ್ಮ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡೋದು ಅಂತ ಆದ್ದರಿಂದನೂ ಕೂಡ ಬಾಂಧಳ ಅಂದರೆ ಮೊದಲಿಗೆ ಆಕಾಶ ಅದನ್ನು ಉಲ್ಲೇಖ ಮಾಡಿರುವುದು ಇನ್ನೊಂದು ರೀತಿಯಾಗಿ ಆಶ್ ಆಕಾಶಕ್ಕೆ ಅಭಿಮಾನಿ ಯಾರು ಅಂತ ಅಂದರೆ ಗಣಪತಿ ಆ ಗಣಪತಿಗೆ ಮೊದಲ ಪೂಜೆ ಅಂತ ಶಾಸ್ತ್ರದ ಆದೇಶ ಆ ಕಾರಣಕ್ಕಾಗೂ ಕೂಡ ಬಾಂಧಳವೇ ಮೊದಲಾದ ಒಂದೊಂದರಲ್ಲಿ ಅಂತ ಆಕಾಶವನ್ನು ಮೊದಲಿಗೆ ಉಲ್ಲೇಖ ಮಾಡಿರುವಂಥದ್ದು ದಾಸರು ಅಂತ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳಿಗಾಗಿ ಮೊದಲಿಗೆ ಪೃಥ್ವಿಯನ್ನು ಹೇಳೋದ್ರ ಬದಲಾಗಿ ಬಾಂಧಳ ಅಂತ ಆಕಾಶವನ್ನು ದಾಸರು ಉಲ್ಲೇಖ ಮಾಡಿರುವಂಥದ್ದು ಪೃಥ್ವಿ ಅಂದರೆ ಭೂಮಿ ಒಳಗೆ ಹೇರಳವಾಗಿರ್ತಕ್ಕಂಥ ಪ್ರತಿಮೆಗಳಿದೆ ಶಾಲಿಗ್ರಾಮ ಗಂಧ ಪುಷ್ಪ ನೈವೇದ್ಯ ಹೀಗೆಲ್ಲವೂ ಕೂಡ ಪಂಚಭೂತದಿಂದ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಇರೋದು ಆದ್ದರಿಂದ ಈ ಪಂಚಭೂತಗಳಲ್ಲಿ ಪೂಜಾ ಸಾಧನಗಳು ಅಸಂಖ್ಯಾತವಾಗಿ ಸಿಗ್ತಾ ಇರುವಾಗ ಪೂಜೆ ಮಾಡದೇ ಇರೋದಕ್ಕೆ ಆಲಸ್ಯ ಅಥವಾ ಅನಾದರನೇ ಕಾರಣನೇ ಹೊರತು ಬೇರೆ ಕಾರಣ ಅಲ್ಲ ಇದನ್ನು ಕೇವಲ ಪೂಜೆಗಾಗಿ ಅಂತಲ್ಲ ನಮ್ಮ ದಿನನಿತ್ಯದ ಜೀವನ ನಡೀಬೇಕು ಅಂತಾದರೆ ಪಂಥ ಪಂಚಭೂತಗಳಿಲ್ಲದೆ ಜೀವ ತನ್ನ ಜೀವನವನ್ನು ಲೌಕಿಕವಾಗೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಆಧ್ಯಾತ್ಮಿಕವಾಗೂ ಇಲ್ಲ ಆದ್ದರಿಂದ ಇಷ್ಟೆಲ್ಲ ಅನಿಮಿತ್ತ ಉಪಕಾರ ಮಾಡಿರ್ತಕ್ಕಂಥ ಮತ್ತು ಆ ಪಂಚಭೂತಗಳೊಳಗೆ ತಾನೇ ನೆಲೆಸಿದ್ದು ಅದರಿಂದ ಜೀವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲ ಪ್ರದನಾಗ್ತಾನೆ ಭಗವಂತ ಆದ್ದರಿಂದ ಆ ರೀತಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಲೇಬೇಕು ಮಾನಸ ಪೂಜೆಯನ್ನು ಮಾಡಲೇಬೇಕು ಅಂತ ಈ ಪೂಜಾ ಸಾಧನ ಪದಾರ್ಥಗಳು ಅಂದರೆ ಹಿಂದೆ ತಿಳಿಸಿದರು ವಿತ್ತ ದೇಹ ಆಗಾರ ಧಾರ ಅಪತ್ಯ ಅಂತ ಹೀಗೆ ಅವು ಎಲ್ಲ ಪೂಜಾ ಸಾಧನ ಪದಾರ್ಥಗಳೇ ಆದರೂ ಕೂಡ ಆ ಪೂಜಾ ಸಾಧನ ಅನಿಸೋದು ಯಾವಾಗ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನ ಸಹಿತವಾಗಿ ಭಗವಂತನೇ ಇದ್ದಾನೆ ಅವರೊಳಗೆ ಅಂತರ್ಯಾಮಿಯಾಗಿ ಇದ್ದು ಪೂಜಾ ಪರಿಕರಗಳಲ್ಲಿ ಮತ್ತು ನಮ್ಮ ಒಳಗಿರ್ತಕ್ಕಂಥ ಬಿಂಬರೂಪಿ ಐಕ್ಯ ಅವನೇ ಅಂದರೆ ಅಭೇದ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಪೂಜೆಯನ್ನು ಮಾಡಬೇಕು ಅವನ ಸನ್ನಿಧಾನದ ಚಿಂತನೆ ಬರಲಿಲ್ಲ ಅಂತಾದರೆ ಅದಕ್ಕೆ ಪೂಜಾ ಸಾಧನ ಪದಾರ್ಥ ಅನ್ನುವಂಥ ಸ್ಮರಣೆನೇ ಬರೋದಿಲ್ಲ ಅದು ಭಗವಂತನ ಪೂಜೆಗೆ ಉಪಯೋಗ ಆಗೋದೂ ಇಲ್ಲ ಇಲ್ಲದೇ ಇದ್ದರೆ ಅವನದ್ದೇ ಆಗಿರ್ತಕ್ಕಂಥ ಎಲ್ಲ ಪೂಜಾ ಪದಾರ್ಥವನ್ನು ಅವನಿಗೆ ಎತ್ಕೊಡ್ಲಿಕ್ಕೆ ನಮಗೇನು ಅಧಿಕಾರ ಅನುಸಂಧಾನ ಇರಲಿಲ್ಲ ಅಂತಾದರೆ ಈ ಈ ರೀತಿಯಾಗಿರ್ತಕ್ಕಂಥ ಮಾನಸ ಪೂಜೆ ಅನ್ನೋದು ಸಾಧ್ಯನೇ ಆಗ್ತಿರ್ಲಿಲ್ಲ ಅಷ್ಟೇ ಅಲ್ಲ ನಾವು ಜಲದಾನವನ್ನು ಇನ್ನೊಬ್ಬರಿಗೆ ಮಾಡೋದು ಪುಣ್ಯ ಸಂಗ್ರಹವನ್ನು ಮಾಡೋದು ಇದ್ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ ಭಗವಂತನೇ ಅಲ್ಲಿ ನಿಯಾಮಕನಾಗಿ ನೆಲೆಸಿದಾನೆ ಅವನೇ ತರ್ಪಕ ಶಕ್ತಿ ಪಾವನ ಮಾಡುವ ಶಕ್ತಿ ಎಲ್ಲವನ್ನು ಇಟ್ಟಿರುವಂಥದ್ದು ಅವನೇ ನಿಯಾಮಕ ಅಂತ ರೂಪಗಳ ಚಿಂತನೆಯನ್ನು ಮಾಡಿ ದಾನಾದಿಗಳನ್ನು ಮಾಡಿದಾಗ ಪುಣ್ಯ ಸಂಗ್ರಹಕ್ಕೆ ಅವಕಾಶ ಆದ್ದರಿಂದ ಆಯಾ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವಂತನ ರೂಪಗಳನ್ನು ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವಂತ ಬಿಂಬರೂಪಿ ಏನಿದಾನ ಅವನ ರೂಪವನ್ನು ಅದೇ ರೀತಿಯಾಗಿ ಪ್ರತಿಮೆ ಸಾಲಿಗ್ರಾಮ ಅಥವಾ ಪರೋಪಕಾರ ಮಾಡ್ತೀವಿ ಇತರ ಜೀವರಿಗೆ ಆ ಜೀವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವದ್ ರೂಪವನ್ನು ಐಕ್ಯ ಚಿಂತನೆ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಈ ಎಲ್ಲ ಪದಾರ್ಥಗಳು ಕೂಡ ಅವನ ಕೃಪೆಯಿಂದ ನಮಗೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಆದ್ದರಿಂದ ಈ ಪದಾರ್ಥಗಳೆಲ್ಲವೂ ಕೂಡ ಅದು ಜಡ ಇರಲಿ ಚೇತನ ಇರಲಿ ಎಲ್ಲವೂ ಕೂಡ ಪೂಜಾ ಸುಸಾಧನ ಅಂತ ಈ ರೀತಿಯಾಗಿ ಕರೆಸ್ಕೊಳ್ಳೋದು ಸಾಧ್ಯ ಹೇಗಿದ್ದಾವೆ ಅಂದರೆ ಬಗೆ ಬಗೆಯ ನೂತನದಿ ಸಂದಣಿಸಿಕೊಂಡಿ ಹಾವು ಅಂತ ಎಲ್ಲ ಪದಾರ್ಥಗಳು ಕೂಡ ಹುಟ್ಟುವಾಗ ಅದು ನೂತನ ಹೊಸದಾಗಿರುತ್ತೆ ಆಗಲೇ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಉದಾಹರಣೆಗೆ ಹೂವು ಈಗ ತಾನೇ ಅರಳಿದೆ ತಕ್ಷಣದಲ್ಲಿ ಅದನ್ನು ಭಗವಂತನಿಗೆ ನೂರ ಅರವತ್ತೊಂದು ಪುಷ್ಪದಿ ಅಂತ ಸಮರ್ಪಣೆ ಮಾಡಬೇಕು ಇಲ್ಲದೇ ಇದ್ದರೆ ಅದು ಹಳೆದಾಗತ್ತೆ ಆಗ ಮೊದಲು ಸುವಾಸನ ಯುಕ್ತವಾಗಿತ್ತು ಈಗ ದುರ್ಗಂಧವನ್ನು ಬೀರಲಿಕ್ಕೆ ಪ್ರಾರಂಭ ಆಗುತ್ತೆ ಆಮೇಲೆ ಹಾಗೆ ನಾಶ ಆಗಿ ಹೋಗುತ್ತೆ ಕೊಳತು ಹೋಗುತ್ತೆ ಅಂತ ಅದಕ್ಕೆ ಆಲಸ್ಯ ಮಾಡದೇ ಇದ್ದಂಗೆ ಆಲಸ್ಯ ಸೋಮಾರಿತನ ಮಾಡಿದ್ವಿ ಅಂತಾದರೆ ಅದು ಹಾಳಾಗಿ ಹೋಗುತ್ತೆ ಇಷ್ಟೆಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದೆ ಯಾಕೆ ನೀನು ಅದರಿಂದ ಭಗವದ್ ರೂಪಗಳ ಚಿಂತನೆ ಮಾಡಿ ಅರ್ಪಣೆ ಮಾಡಿದ್ರೆ ಮರಳಿ ಅರ್ಪಿಸಲು ಅನಂತ ಮಡಿ ಮಾಡಿ ಅದನ್ನೇ ಕೊಡ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಆದ್ದರಿಂದ ತಾಮಸ ಪದಾರ್ಥಗಳಾಗೋದಕ್ಕಿಂತ ಮುಂಚೆ ಪರಿವರ್ತನೆಗಿಂತ ಮುಂಚೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡು ಹಂಗಾರೆ ತಾಮಸ ಪದಾರ್ಥಗಳಲ್ಲಿ ಭಗವಂತನ ಸನ್ನಿಧಾನ ಇದೆಯಾ ಇಲ್ವಾ ಅಂದರೆ ಇದೆ ಕಡಿಮೆ ಇದೆ ಆ ಇದೆ ಅಂಥೇಳಿ ಅದನ್ನು ಮತ್ತೆ ಅರ್ಪಣೆ ಮಾಡೋದು ಅಂತಲ್ಲ ತಾಮಸ ಪದಾರ್ಥಗಳು ಸರ್ವಕಾಲಿಕವಾಗಿ ನಿಷೇಧವಾಗಿರ್ತಕ್ಕಂಥದ್ದು ಯಾವಾಗ ಸಾತ್ವಿಕವಾಗಿರ್ತಕ್ಕಂಥ ಪದಾರ್ಥಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವೋ ಆಗ ಆ ಅಭಿಮಾನಿ ದೇವತೆಗಳ ಮತ್ತು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಎರಡನ್ನೂ ಕೂಡ ಪಡೆಯೋದು ಸಾಧ್ಯ ಶಾಸ್ತ್ರ ವಿರುದ್ಧವಾಗಿ ತಾಮಸ ಪದಾರ್ಥವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅವನ ಅನುಗ್ರಹವನ್ನು ಸಂಪಾದನೆ ಮಾಡೋದ್ರ ಬದಲಿಗೆ ಆಗ್ರಹ ದುರಾಗ್ರಹಕ್ಕೆ ಪಾತ್ರರಾಗುವಂಥ ಸಂದರ್ಭ ಬರುತ್ತೆ ಅರ್ಪಣೆ ಮಾಡು ಅಂದರೆ ಬೇಕಾದಷ್ಟು ಸಂಪಿಗೆ ಹೂವು ಮಲ್ಲಿಗೆ ಹೂವು ಪಾರಿಜಾತ ಇದೆಲ್ಲ ಇದೆ ಅದನ್ನು ತಂದು ಸುಮ್ಮನೆ ಏರಿಸಿ ಮಾಡಿದ್ರೆ ಅಂತಲ್ಲ ತ ಧ್ಯಾನಕ್ಕೆ ತಂದೇನಿತು ಚಿಂತಿಸಿ ಇಷ್ಟು ಹಿಂದಿನ ಪದ್ಯಗಳಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ ದೀಪ ಹಚ್ಚಬೇಕಾದ್ರೆ ಹದಿಮೂರು ರೂಪಗಳು ಅಂತ ಚಿಂತನೆ ವಾರಿ ಪೂಜೆಗಾಗಿ ನೀರನ್ನು ಸಂಗ್ರಹ ಮಾಡಬೇಕಾದ್ರೆ ವಾರಿಯೊಳಗೆ ಇಪ್ಪತ್ನಾಲ್ಕು ರೂಪಗಳಿಂದ ಅಂತ ಪುಷ್ಪಗಳನ್ನು ಸಂಗ್ರಹ ಮಾಡಬೇಕಾದ್ರೆ ನೂರ ಅರವತ್ತೊಂದು ರೂಪಗಳಿಂದ ಇದ್ದು ಇವು ಸುವಾಸನೆ ಕೋಮಲತೆ ಈ ಎಲ್ಲ ಗುಣಗಳ ಅಭಿವ್ಯಕ್ತಿಯನ್ನು ಮಾಡ್ತೀಯಾನೆ ಅದನ್ನು ನೀ ನಿನ್ನ ಪೂಜೆಗೆ ನೀನೇ ಸಮರ್ಪಣೆ ಮಾಡಿಸ್ಕೋ ನನ್ನ ಮೂಲಕ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಧ್ಯಾನಕ್ಕೆ ತಂದೇನಿತ್ತು ಚಿಂತಿಸಿ ಸದಾ ಗೋವಿಂದನರ್ಚಿಸಿ ಈ ರೀತಿಯಾಗಿ ಸದಾ ಭಗವಂತನನ್ನು ಚಿಂತನೆಯನ್ನು ಮಾಡಬೇಕು ಭಾವಾದ್ವೈತ ದ್ರವ್ಯಾದ್ವೈತ ಕ್ರಿಯಾದ್ವೈತ ಅಂತ ಆಗಲೇ ಆ ಸಮರ್ಪಣೆ ಅನ್ನಿಸ್ಕೊಳ್ಳುತ್ತೆ ಇಲ್ಲ ಅಂದರೆ ಯಾಂತ್ರಿಕವಾಗಿ ಮಾಡಿದಂತೆ ಆಗತ್ತೆ ಆದ್ದರಿಂದ ಅಲ್ಲಲ್ಲಿ ಆಯಾ ಪೂಜಾ ಸಾಧನ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವಂತ ರೂಪಗಳ ಚಿಂತನೆ ಅನ್ನೋದು ಅತ್ಯಂತ ವಿಶೇಷವಾಗಿ ಮಾಡಬೇಕು ಆ ಪ್ರತಿಮಾ ಸಾಲಿಗ್ರಾಮ ಅಂತರ್ಯಾಮಿ ರೂಪಕ್ಕೂ ಬಿಂಬರೂಪಿಗೂ ಮತ್ತು ಆ ಪದಾರ್ಥ ಪೂಜಾ ಸಾಧನ ಪದಾರ್ಥಗಳು ಅಂತ ಏನು ಹೇಳಿದ್ವಿ ಅಲ್ಲಿರ್ತಕ್ಕಂಥ ಪದಾರ್ಥಗಳಿಗೂ ಕೂಡ ಐಕ್ಯ ಚಿಂತನೆಯನ್ನು ಮಾಡಿ ಒಬ್ಬನೇ ಭಗವಂತ ಅನಂತ ಅಧಿಷ್ಠಾನಗಳಿದ್ದಾನೆ ಈ ರೀತಿಯಾಗಿ ಚಿಂತನೆ ಮಾಡಿ ಸಮರ್ಪಣೆ ಮಾಡಿದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಪ್ರಾಪ್ತಿ ಈ ರೀತಿಯಾಗಿ ಸದಾ ಗೋವಿಂದ ನರ್ಚಿಸಿ ನೋಡು ನಲಿ ನಲಿದಾಡು ಕೊಂಡಾಡು ಅಂತ ದೇವರ ಪೂಜೆ ಆಯಿತು ಪೆಟ್ಟಿಗೆ ಕಟ್ಟಿಟ್ಬಿಟ್ಟಿದ್ದೀವಿ ಇನ್ನೂ ನನಗೂ ದೇವ್ರಿಗೂ ಸಂಬಂಧ ಇಲ್ಲ ಅಂತಲ್ಲ ದೇವರ ಪೂಜೆ ಆದಮೇಲೆ ಪೆಟ್ಟಿಗೆಯನ್ನೆಲ್ಲ ಕಟ್ಟಿ ಭದ್ರವಾಗಿ ಇಟ್ಟ ನಂತರದಲ್ಲಿ ಮಾರನೇ ದಿನದ ತನಕ ಸುಮ್ಮನೆ ಕೂಡು ಅಂತ ಶಾಸ್ತ್ರ ಹೇಳಿಲ್ಲ ಇನ್ನು ಮಾನಸ ಪೂಜೆಯನ್ನು ಮಾಡು ಈಗ ಬಾಹ್ಯ ಪೂಜೆಯನ್ನು ಷೋಡಶೋಪಚಾರ ಪೂಜೆಯನ್ನು ದೀರ್ಘವಾಗಿ ಮಾಡಿದ್ದಾಯಿತು ಈಗ ಮಾನಸ ಪೂಜೆಗೆ ದೇಶ ಕಾಲ ಅವಸ್ಥೆ ಯಾವುದೇ ನಿರ್ಬಂಧ ಇಲ್ಲ ಸದಾ ಕಾಲದಲ್ಲಿ ಸದಾ ಗೋವಿಂದನರ್ಚಿಸು ಈ ರೀತಿಯಾಗಿ ಮಾನಸ ಪೂಜೆಗೆ ಬಾಹ್ಯ ಪೂಜೆಯು ಕೂಡ ಸಹಕಾರ ಆಗತ್ತೆ ಮಾನಸ ಪೂಜೆ ಸಾಮರ್ಥ್ಯ ಬರೋವರೆಗೂ ಬಾಹ್ಯ ಪೂಜೆಯನ್ನು ಮಾಡಬೇಕು ಸಾಮರ್ಥ್ಯ ಬಂದ ನಂತರವೂ ಕೂಡ ಬಾಹ್ಯ ಪೂಜೆಯನ್ನು ಬಿಡತಕ್ಕದ್ದೆಲ್ಲ ಮಾಡಲೇಬೇಕು ಯಾರ್ಯಾರು ಮಾಡಬೇಕು ಅಂದರೆ ಎಲ್ಲ ವರ್ಣ ಎಲ್ಲ ಆಶ್ರಮದವರು ಕೂಡ ಅವರವರ ಯೋಗ್ಯತಾನುಸಾರ ಭಗವಂತನ ಪೂಜೆಯನ್ನು ಮಾಡಲೇಬೇಕು ಮಾಡಿ ನೋಡು ನಡಿ ನಲಿದಾಡು ಕೊಂಡಾಡು ಅಂತ ಆ ಭಗವಂತನ ಮೂರ್ತಿಯನ್ನು ಇಷ್ಟೆಲ್ಲ ಅನುಸಂಧಾನ ಮಾಡಿ ಆ ಮೂರ್ತಿಯನ್ನು ನೋಡಿ ಸಂತೋಷ ಪಡಬೇಕು ನೃತ್ಯ ವಾದ್ಯ ಗೀತಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಅಷ್ಟಾವಧಾನ ಸೇವೆ ಅಂತ ಹೇಳ್ತೀವಿ ಆ ರೀತಿಯಾಗಿ ಮಾಡಿ ಸಂತೋಷ ಪಡಬೇಕು ಅದೇ ರೀತಿಯಾಗಿ ದೇವರ ಮೂರ್ತಿ ಮೂರ್ತಿಯನ್ನು ಮಾತ್ರ ಅಲ್ಲ ಪೂಜೆಯನ್ನು ನೋಡಬೇಕು ಪೂಜಾ ಸಾಧನಗಳನ್ನು ನೋಡಬೇಕು ನೋಡಿ ಸಂತೋಷ ಪಡಬೇಕು ಅಚಿಂತ್ಯದ್ಭುತ ಮಹಿಮ ಇಷ್ಟೆಲ್ಲ ಪದಾರ್ಥಗಳನ್ನು ನಮಗೆ ಪೂಜಾ ಪರಿಕರಗಳು ಅಂತ ಸೃಷ್ಟಿ ಮಾಡಿ ತಾನೇ ಆ ಪದಾರ್ಥಗಳಲ್ಲಿ ಉಪಕರಣದಲ್ಲಿ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪಗಳು ಅಂತ ಏನು ಹೇಳಿದ್ರು ಆ ರೀತಿಯಾಗಿ ಒಂದು ತುಳಸಿ ದಳೆಯ ನೋಡಿದಾಗ ಐದು ಸಾವಿರದ ಮುನ್ನೂರ ಹದಿನೇಳು ಭಗವದ್ ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಇದು ನಿನ್ನ ಪೂಜೆಗೆ ಅತ್ಯಂತ ವಿಹಿತವಾಗಿರ್ತಕ್ಕಂಥದ್ದು ಅರ್ಪಣೆ ಮಾಡಲೇಬೇಕು ಅಂತ ಶಾಸ್ತ್ರದ ವಿಧಿ ಆ ರೀತಿಯಾಗಿ ನೀನೇ ಕೊಟ್ಟ ಜ್ಞಾನ ಸಹಿತವಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡಿದ್ರೆ ಭಗವಂತ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಭೋಜನವೂ ಕೂಡ ಒಂದು ಯಜ್ಞ ಪೂಜೆ ಅನ್ನಂ ಪ್ರಶಂಸನ್ ಪುಂಜೀತ ಪ್ರಶಂಸೆ ಅಡುಗೆ ಮಾಡಿದವರ ಪ್ರಶಂಸೆಯನ್ನು ಮಾಡಬೇಕು ಅವನ ಪೂಜೆಗೆ ಅನ್ನನೂ ಸಾಧನ ಆಗಿರ್ತಕ್ಕಂಥದ್ದು ಅನ್ನಂನ ನಿಂದ್ಯಾತಂತ ಅನ್ನವನ್ನು ಯಾವತ್ತೂ ನಿಂದನೆಯನ್ನು ಮಾಡಬಾರ್ದು ಅದೇ ರೀತಿಯಾಗಿ ಮುಂದಿನ ಪದ್ಯದಲ್ಲಿ ಚಳಿ ಬಿಸಿಲು ಮಳೆ ಗಾಳಿ ಆ ಎಲ್ಲ ಹವಾಮಾನ ವೈಪರೀತ್ಯ ಆಗದೇ ಇದ್ದಂಗೆ ಭಗವಂತನಲ್ಲಿದ್ದು ನಿಯಮನ ಮಾಡ್ತಕ್ಕಂಥವನು ಹೀಗೆ ಈ ಮಾನಸ ಉಪಾಸನೆಯ ನಾನಾ ರೀತಿಯ ಪ್ರಕಾರಗಳನ್ನು ಮುಂದೆ ಇನ್ನೂ ತಿಳಿಸ್ತಾ ಹೋಗ್ತಾರೆ ದಾಸರು ಶ್ರೀಕೃಷ್ಣಾರ್ಪಣ ವಸ್ತು